ಕಾಯೋ ನೀನು ಹರಿಹರನೇ ನಿನ್ನನು ನಂಬಿ ಬಂದೆಯೊಬ್ಬ ಕಾಯವಾದ ಮನಸ್ಸಿನಾಗ ನಿನ್ನನು ಪೂಜಿಸಿ ಬೇಡುವೆ ಕಾಯೋ ನೀನು ಹರಿಹರೇಶ್ವರನ ಹರಿಹರದಲ್ಲಿ ನೆಲೆಸಿರುವೆ ತುಂಗೆಯಲ್ಲಿ ಮಿಂದು ಭಕ್ತರು ಹರಿಹರನನ್ನು ಪೂಜಿಪರು ಹರಿಹರೇಶ್ವರನಾಗಿ ನೀನು ಹರಿಹರದಲ್ಲಿ ನೆಲೆಸಿರುವೆ ತುಂಗೆಯಲ್ಲಿ ಮಿಂದು ಭಕ್ತರು ಹರಿಹರನನ್ನು ಪೂಜಿಪರು ತುಂಗೆಯಲ್ಲಿ ನಿನ್ನ ಪಾದವನ್ನು ನೋಡಿ ಧನ್ಯರಾಗುವರು ಹರಿಹರರಿಬ್ಬರು ಒಂದಾಗಿ ತೋರುತ್ತಿರುವೆ ಮಹಿಮೆಯ ತುಂಗಯಲ್ಲಿ ನಿನ್ನ ಪಾದವನ್ನು ನೋಡಿ ಧನ್ಯರಾಗುವರು ಹರಿಹರರಿಬ್ಬರು ಒಂದಾಗಿ ತೋರುತ್ತಿರುವೆ ಮಹಿಮೆಯ ಕಾಯೋ ನೀನು ಹರಿಹರನೇ ನಿನ್ನನು ನಂಬಿ ಬಂದಿರುವೆ ಕಾಯೋ ನೀನು ಹರಿಹರನೇ ಎಡಭಾಗದಲ್ಲಿ ಲಕ್ಷ್ಮಿ ಬಲಭಾಗದಲ್ಲಿ ಪಾರ್ವತಿ ಎಡಭಾಗದಲ್ಲಿ ಲಕ್ಷ್ಮಿ ಬಲಭಾಗದಲ್ಲಿ ಪಾರ್ವತಿ ತಲೆ ಮೇಲೊಂದೆಡೆ ಜಡೆಯನ್ನು ಧರಿಸಿ ತಲೆ ಮೇಲೊಂದೆಡೆ ಜಡೆಯನ್ನು ಧರಿಸಿ ಮತ್ತೊಂದೆಡೆಯಲ್ಲಿ ಕಿರೀಟವ ಧರಿಸಿ ಮತ್ತೊಂದೆಡೆಯಲ್ಲಿ ಕಿರೀಟ ಧರಿಸಿ ಎಲ್ಲ ಭಕ್ತರ ಅಭಿಲಾಷೆಗಳನ್ನು ಅರಿತು ನೀನು ಕಾಯುವೆ ಕೊಕ್ಕೆ ಸ್ವಾಮಿ ಪೀಠ ಹರಿಮಹಿಮೆಯಿಂದ ಹರಿಹರ ಕಾಶಿ ಕ್ಷೇತ್ರವಾಯಿತು ಕಾಯೋ ನೀನು ಹರಿಹರನೇ ನಿನ್ನನು ನಂಬಿ ಬಂದಿರುವೆ ಕಾಯ ವಾಚ ಮನಸ್ಸಿನಿಂದ ಕಾಯ ವಾಚ ಮನಸ್ಸಿನಿಂದ ನಿನ್ನನು ಪೂಜಿಸಿ ಬೇಡುವೆ ಕಾಯೋ ನೀನು ಹರಿಹರನೇ ಕಾಯೋ